ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯಗಳಲ್ಲಿ ಷೋಡಶೋಪಚಾರ ಪೂಜೆ ಪ್ರದಕ್ಷಿಣ ನಮಸ್ಕಾರ ಈ ರೀತಿಯಾಗಿ ಭಗವಂತರಿಗೆ ಸರ್ವಸಮರ್ಪಣೆಯನ್ನು ಮಾಡಿದರೆ ಸಕಲ ಸಾಧನಗಳೊಳಗೆ ಇದೇ ಮುಖ್ಯ ಪಾಮರ ಮನುಜರಿಗೆ ಹೇಳಿದರೆ ತಿಳಿಯದು ಬುಧರಿಗಲ್ಲದಲೆ ಜ್ಞಾನಿಗಳಿಗೆ ಮಾತ್ರ ಇದು ಅರ್ಥ ಆಗುವಂಥ ಗೌಪ್ಯವಾಗಿರತಕ್ಕಂಥ ವಿಷಯ ಅಂತ ತಿಳಿಸಿದರು ಈಗ ಧರ್ಮ ಅರ್ಥ ಕಾಮ ಮೋಕ್ಷ ಈ ಚತುರ್ವಿಧ ಪುರುಷಾರ್ಥವನ್ನು ಪಡಿಬೇಕು ಅಂತಾದರೆ ಪರಮಾತ್ಮನ ಪೂಜೆ ಒಂದೇ ಅದಕ್ಕೆ ಮಹತ್ವವಾಗಿರ್ತಕ್ಕಂಥ ಸಾಧನ ಅದನ್ನು ಬಿಟ್ಟರೆ ಅನ್ಯ ಮಾರ್ಗ ಇಲ್ಲ ಎಲ್ಲ ಶಾಸ್ತ್ರಗಳು ಕೂಡ ಒಕ್ಕೊರಲಿನಿಂದ ಹೇಳ್ತಾ ಇರೋದು ಇದನ್ನೇ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಚತುರವಿಧ ಪುರುಷಾರ್ಥ ಪಡೆಬರೆ ಚತುರ ದಶಲೋಕಗಳ ಮಧ್ಯದೊಳು ಉಪಾಯಗಳಿಲ್ಲ ನೋಡಲು ಸಕಲ ಶಾಸ್ತ್ರದಲ್ಲಿ ಸತತ ವಿಷಯೇಂದ್ರಿಯಗಳಲ್ಲಿ ನೆನೆಸಿ ರಾಜಿಸುವ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯೇ ಮಹಾಪೂಜೆ ಸದುಪಾಯ ಪರಮಾತ್ಮನನ್ನು ಏಕಾಗ್ರತೆಯಿಂದ ಪೂಜೆ ಮಾಡೋದರಿಂದ ಸಕಲ ಪುರುಷಾರ್ಥಗಳು ಕೂಡ ಪ್ರಾಪ್ತಿಯಾಗತ್ತೆ ಅಂತ ಧರ್ಮ ಅರ್ಥ ಕಾಮ ಮೋಕ್ಷ ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಇನ್ನೊಂದು ಉಪಾಯವನ್ನು ಯಾವ ಶಾಸ್ತ್ರದಲ್ಲೂ ಕೂಡ ತಿಳಿಸಿಲ್ಲ ಆದ್ದರಿಂದ ಸರ್ವಸಮರ್ಪಣೆ ಮಾಡಿ ಭಗವಂತನ ಆರಾಧನೆ ಮಾಡೋದೇ ಮಹಾಪೂಜೆ ಅಂತ ಕೃಷ್ಣಾಮೃತ ಮಹಾರ್ಣವದಲ್ಲಿ ತಿಳಿಸ್ತಾರೆ ಧರ್ಮಾರ್ಥ ಕಾಮ ಮೋಕ್ಷಾಣಂ ನಾಣ್ಯೋಪಾಯಸ್ತು ವಿದ್ಯತೆ ಸತ್ಯಂ ಭ್ರವೀಮಿ ದೇವೇಶ ಋಷಿಕೇಶ ಅರ್ಚನಾಧೃತೆ ಅದರಿಂದ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳನ್ನು ಸಾಧಕನಾಗಿರ್ತಕ್ಕಂಥವನು ಪಡಿಬೇಕು ಅಂತಾದರೆ ಬೇರೆ ಯಾವ ಉಪಾಯವೂ ಇಲ್ಲ ಒಂದೇ ಒಂದು ಉಪಾಯ ಅಂತಂದರೆ ಜ್ಞಾನ ಅನುಸಂಧಾನ ಸಹಿತವಾಗಿ ಪರಮಾತ್ಮನ ಪೂಜೆಯನ್ನು ಮಾಡೋದು ಅನ್ಯ ಮಾರ್ಗ ಅನ್ನೋದು ಎಲ್ಲೂ ಇಲ್ಲ ಅನ್ನೋದನ್ನು ತಿಳಿಸ್ತಾರೆ ಯಾವುದು ಧ ಧರ್ಮ ಅರ್ಥ ಕಾಮ ಮೋಕ್ಷ ಈ ಚತುರ್ವಿಧ ಪುರುಷಾರ್ಥಗಳು ಯಾವುದು ಅಂತ ಕೇಳಿದ್ರೆ ಧರ್ಮ ಅಂದರೆ ಇಷ್ಟ ಪೂರ್ತ ಅಂತ ಇಷ್ಟ ಅಂದ್ರೆ ಅಥವಾ ಇಷ್ಟಿ ಅಂದರೆ ಯಜ್ಞ ಯಾಗ ಹೋಮ ಹವನಾದಿಗಳನ್ನು ಮಾಡೋದು ಇವುಗಳಿಂದ ಬ್ರಹ್ಮಾದಿ ದೇವತೆಗಳ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನ ಪೂಜೆ ಪೂರ್ತ ಅಂದರೆ ಅನ್ನದಾನಾದಿಗಳನ್ನು ಮಾಡೋದು ಸಮಾಜ ಸೇವೆ ಮಾಡೋದು ಕೆರೆ ಬಾವಿ ಇತ್ಯಾದಿಗಳನ್ನು ನಿರ್ಮಾಣ ಮಾಡಿ ಜನ್ಮ ಜನ್ಮಾಂತರದಲ್ಲೂ ಕೂಡ ಜಲದಾನ ಮಾಡಿರ್ತಕ್ಕಂಥ ಪುಣ್ಯ ಸಂಪಾದನೆಗೆ ಇದೊಂದು ಉಪಾಯ ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಒಳ್ಳೆಯ ಕಾರ್ಯಗಳನ್ನು ಸಮಾಜಕ್ಕೆ ಲೋಕೋ ಲೋಕೋಪಕಾರ ಪರೋಪಕಾರ ಸೇವೆಯನ್ನು ಮಾಡೋದು ಅಂತ ಅದರಿಂದ ದೇವತೆಗಳಿಂದನೂ ಮಾನವರಿಂದನೂ ಅಭಿಷ್ಟ ಫಲ ಅನ್ನೋದು ಸಿಗ್ತಾ ಇದೆ ಅಂತ ಈ ಇಷ್ಟ ಅಂದರೆ ಇಷ್ಟಿ ಯಾಗಗಳನ್ನು ಮಾಡೋದರಿಂದ ದೇವತೆಗಳಿಂದ ಅನುಗ್ರಹವನ್ನು ಪಡಿಬೋದು ಪೂರ್ತ ಅಂದರೆ ಕೆರೆ ಕಟ್ಟೆ ಬಾವಿ ದಾರಿ ಹೋಕರಿಗೆ ಅನುಕೂಲ ಆಗಲಿಕ್ಕೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸೋದು ಅಂತ ಹೀಗೆ ಮಾಡೋದರಿಂದ ಇನ್ನೊಬ್ಬ ವ್ಯಕ್ತಿಗೆ ಪರೋಪಕಾರ ಅಥವಾ ಪ್ರಾಣಿಗಳಿಗೆ ಪರೋಪಕಾರ ಮಾಡಿದಂಗಾಗಿ ಅವರೊಳಗಿರುವ ಅಂತರ್ಯಾಮಿಯಾಗಿ ಭಗವಂತನ ಅನುಗ್ರಹವು ಕೂಡ ಸಿಗ್ತಾ ಇದೆ ಎಲ್ಲಿ ಏನೇ ಆದರೂ ನಮಗೆ ಫಲ ಕೊಡ್ತಕ್ಕಂಥವನು ಭಗವಂತನೇ ಲಭತೇಚ ತತಃ ಮಯೈವ ವಿಹಿತಾನ್ ಹೀತಾನ್ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ ನಮಗೆ ಆಯಾ ದೇವತೆಗಳೇ ಅಥವಾ ಪರೋಪಕಾರವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಇನ್ನೊಬ್ಬ ಜೀವರಿಂದ ನಮಗೆ ಫಲ ಸಿಕ್ಕಿದೆ ಅಂತ ನೋ ಮೇಲ್ನೋಟ ಕಂಡರೂ ಕೂಡ ಬ್ರಹ್ಮಭವಾದಿಗಳ ನಾಮದಲ್ಲಿ ಫಲವಿತ್ತಾಧರಿಸುವನು ತನ್ನ ಮಹಿಮೆಯ ತೋರಗೊಡ ಜೊಗಕ್ಕೆ ಪರಮಾತ್ಮನೇ ಫಲ ಕೊಡ್ತಕ್ಕಂಥನು ಸ್ವತಂತ್ರತ್ವೇನ ಶಾಶ್ವತವಾಗಿರ್ತಕ್ಕಂಥ ಫಲ ಕೊಡೋನು ಅಂತಾದರೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಆ ದೇವತೆಗಳಲ್ಲಿ ತದ್ರೂಪ ತದಾಕಾರ ತತ್ ಶಬ್ದವಾಚ್ಯರಾಗಿ ಫಲ ಕೊಡೋದ್ರಿಂದ ಅಜ್ಞಾನಿಗಳಿಗೆ ಆಯಾ ದೇವತೆಗಳಿಂದನೇ ಫಲಪ್ರಾಪ್ತಿಯಾಗಿದೆ ಅಂತ ಭಾವನೆ ಜ್ಞಾನಿಗಳಾದವರು ಅವರೂ ಅಸ್ವತಂತ್ರರು ಆದ್ದರಿಂದ ಅವರಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನೇ ಆಯಾ ಹೆಸರುಗಳಿಂದ ಫಲವನ್ನು ಕೊಡ್ತಾನೆ ಈ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾನೆ ಮಯೈವ ವಿಹಿತ ಮಯೈವ ಅಂದರೆ ನನ್ನಿಂದಲೇ ಅವರಿಗೆ ಫಲ ಸಿಗತ್ತೆ ಅಂತ ಏವಕಾರವನ್ನು ಅಲ್ಲಿ ಹೇಳ್ತಾರೆ ಹಿಂದೆ ಹೇಳಿದ್ವಲ್ಲ ಪಾದಪಗಳ ಅಡಿಗೆರೆಗೆ ಸಲೀಲವು ತೋದು ಕೊಂಬೆಗಳು ಪುಷ್ಪ ಸ್ವಾದು ಫಲವೀಬಂಧದಲ್ಲಿ ಸರ್ವೇಶ್ವರನು ಜನರಾರಾಧನೆಯ ಕೈಕೊಂಡು ಬ್ರಹ್ಮಭವಾದಿಗಳ ನಾಮದಲ್ಲಿ ಫಲವಿತ್ತಾದರಿಸುವನು ಅಂತ ವೃಕ್ಷದ ಬುಡಕ್ಕೆ ನೀರೆರೆದರೂ ಫಲ ಕೊಡ್ತಕ್ಕಂಥದ್ದು ಹೂ ಅಥವಾ ಪುಷ್ಪಗಳನ್ನು ಕೊಡುವಂಥದ್ದು ಹೂವು ಹಣ್ಣು ಎಲ್ಲ ಬರೋದೆಲ್ಲಿ ರೆಂಬೆ ಕೊಂಬೆಗಳಲ್ಲಿ ನಮಗೇನು ಅನಿಸುತ್ತೆ ರೆಂಬೆ ಕೊಂಬೆಗಳೇ ಫಲ ಕೊಟ್ಟಿತು ಅನ್ನೋಂಗೆ ಆದರೆ ವೃಕ್ಷದ ಬುಡಕ್ಕೆ ನೀರು ಎರೆದಿದ್ದು ವೃಕ್ಷ ಬುಡ ಗಟ್ಟಿಯಾದರೆ ಮಾತ್ರ ರೆಂಬೆ ಕೊಂಬೆಗಳಲ್ಲಿ ಇದೆಲ್ಲ ಹೇಗೆ ಸಾಧ್ಯವೋ ಹಾಗೆ ಜಗದ್ವೃಕ್ಷದತ್ತೆ ಇರ್ತಕ್ಕಂಥ ಪರಮಾತ್ಮನೇ ಎಲ್ಲರಿಗೂ ಫಲ ಕೊಡ್ತಕ್ಕಂಥವನು ಅದನ್ನೇ ಕೃಷ್ಣ ಹೇಳ್ತಾನೆ ಮಯೈವ ವಿಹಿತಾನ್ ನನ್ನಿಂದಲೇ ಫಲ ಅನ್ನೋದು ಪ್ರಾಪ್ತಿಯಾಗ್ತಕ್ಕಂಥದ್ದು ಪರಮಾತ್ಮ ಬೇರಿನಂತೆ ಇರತಕ್ಕಂಥವನು ಪೂರ್ಣ ಬಲ ಬಲವನ್ನು ಕೊಡ್ತಾನೆ ಆದ್ದರಿಂದ ಪರಮಾತ್ಮನಿಗೆ ಪ್ರೀತಿಯಾಗಲಿ ಅಂತ ಯಾವುದೇ ಕರ್ಮವನ್ನು ಮಾಡಿದರೂ ಕೂಡ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿರ್ಥಮ್ಮನ ಅನುಸಂಧಾನದಿಂದ ಮಾಡಬೇಕು ಆಗ ಮಾತ್ರ ಪೂರ್ಣವಾಗಿರ್ತಕ್ಕಂಥ ಫಲವನ್ನು ಪಡೆಯೋದಕ್ಕೆ ಸಾಧ್ಯ ಸಕಾಮದ ಅಪೇಕ್ಷೆ ಇಟ್ಕೊಳ್ಳದೇ ಇದ್ದರೆ ಭಗವಂತ ಐಹಿಕ ಪಾರತ್ರಿಕ ಎರಡೂ ರೀತಿಯಾಗಿರ್ತಕ್ಕಂಥ ಸುಖಭೋಗಗಳನ್ನು ಕೊಡ್ತಾನೆ ಇನ್ನು ಅರ್ಥ ಚತುರ್ವಿಧ ಪುರುಷಾರ್ಥದಲ್ಲಿ ಎರಡನೇದು ಅಂದರೆ ಧನಕನಕಾದಿ ಮಾನುಷಿ ಸಂಪತ್ತು ಅದೇ ರೀತಿಯಾಗಿ ತತ್ವಜ್ಞಾನನ ದೈವಿ ಸಂಪತ್ತು ಎರಡನ್ನೂ ಕೊಡ್ತಕ್ಕಂಥವನು ಪರಮಾತ್ಮನೇ ಈ ದನಕನಕಾದಿ ಸಂಪತ್ತು ಸುಖ ಎಲ್ಲ ನೀ ದೊರಿಬೇಕು ಅಂತಾದರೆ ವರ್ತಕನ ಹತ್ರ ಹೋಗಿ ಭಾರೀ ಚೌಕಾಶಿ ಮಾಡಬಾರ್ದು ಪ್ರಾಮಾಣಿಕವಾಗಿ ಆ ವಸ್ತುವಿಗೆ ಎಷ್ಟು ಬೆಲೆ ಇದೆಯೋ ಅಷ್ಟನ್ನು ಕೊಟ್ಟು ನಾವು ಪದಾರ್ಥವನ್ನು ತರಬೇಕೇ ಹೊರತು ಇಲ್ಲದೇ ಇದ್ದರೆ ಅವನೊಳಗಿರುವ ಭಗವಂತ ನಮಗೆ ಅನುಗ್ರಹ ಮಾಡೋದ್ರ ಬದಲಿಗೆ ಅವಗ್ರಹ ಅಥವಾ ದುರಾಗ್ರಹ ಅನ್ನೋದಾಗತ್ತೆ ಅಂತ ಯಾವುದೇ ಕಾರ್ಯವನ್ನು ಮಾಡಿದರೂ ಅದೇ ರೀತಿಯಾಗಿ ಪ್ರಾಮಾಣಿಕವಾಗಿ ಮಾಡಿದ್ರೆ ಭಗವಂತನ ಪ್ರೀತಿಯನ್ನು ಗಳಿಸೋದಕ್ಕೆ ಸಾಧ್ಯ ಇನ್ನು ಕಾಮ ಅಂದರೆ ಸುಖ ಅನುಭವಿಸೋದು ಭೋಗ ಸಾಮರಿಗಳ ಮೂಲಕ ವಿಷಯ ಸುಖ ಆ ಅನುಭವಿಸೋ ಸಂದರ್ಭದಲ್ಲೂ ಕೂಡ ನಮಗೆ ಆ ಪದಾರ್ಥಗಳಿಂದ ಸುಖ ಸಿಗಬೇಕು ಅಂತಾದರೆ ಜನ್ಮಾಂತರದ ಪುಣ್ಯದಿಂದ ಮಾತ್ರ ಸಾಧ್ಯ ಇಲ್ಲ ಅಂದರೆ ಸಾಧ್ಯ ಇಲ್ಲ ಉದಾಹರಣೆ ಕೊಡಬೇಕು ಅಂತಾದರೆ ಫ್ಯಾನು ಎ ಸಿನೂ ಆನ್ ಮಾಡ್ತೀವಿ ಒಳ್ಳೆ ತಂಪಾಗಿದೆ ನಮಗೆ ಅತ್ಯಂತ ಸುಖ ಆಗಬೇಕು ಅಂತಾದರೆ ಭಗವಂತನ ಅನುಗ್ರಹ ಆಗಬೇಕು ಇಲ್ಲಾಂದರೆ ಫ್ಯಾನ್ ನಮಗಾಗಲ್ಲ ಎ ಸಿ ನಮಗಾಗಲ್ಲ ಅನ್ನೋ ಮಾತಾಡ್ತಿರ್ತೀವಿ ಅಥವಾ ಬೇಕಾದಷ್ಟು ಭಕ್ಷ್ಯಗಳಿದೆ ಎಲ್ಲ ಗೋಗೃತದಿಂದ ಮಾಡಿರ್ತಕ್ಕಂಥದ್ದು ನೈವೇದ್ಯಾದಿ ಎಲ್ಲ ವೈಶ್ವದೇವಾದಿ ಎಲ್ಲ ಸಂಸ್ಕಾರ ಪೂರಿತವಾಗಿರ್ತಕ್ಕಂಥ ಭಕ್ಷ್ಯಗಳಿದೆ ನೋಡಲಿಕ್ಕೆ ಸುರುಚಿ ರುಚಿರ ಸುಗಂಧ ಶುಚಿ ಆ ಎಲ್ಲ ಗುಣಧರ್ಮಗಳನ್ನು ಹೊಂದಿದೆ ಆದರೆ ನಮಗೆ ಆ ಸಿಹಿ ಪದಾರ್ಥಗಳನ್ನು ತಿನ್ನಲಾರದಿದ್ದಂತೆ ಅನಾರೋಗ್ಯ ಶುಗರು ಇತ್ಯಾದಿ ಹೇಳ್ತೀವಲ್ಲ ಈ ರೀತಿಯಾಗಿ ಅಂದರೆ ಅದೆಲ್ಲ ಇದೆ ಆದರೆ ಅದು ನಮಗೆ ಸುಖ ನೀಡಲ್ಲ ನಮಗೆ ಸುಖ ಸಿಗಬೇಕಾದ ಆ ಪದಾರ್ಥಗಳಿಂದ ವಿಷಯ ಪದಾರ್ಥಗಳಿಂದ ಅಂತ ಆದರೆ ಅದಕ್ಕೆ ಪುಣ್ಯ ಇರಬೇಕು ಭಗವಂತನ ಅನುಗ್ರಹ ಇರಬೇಕು ಅದು ಮಾತ್ರ ಸಾಧ್ಯ ಆದ್ದರಿಂದ ಪ್ರತಿಯೊಬ್ಬ ಜೀವನೂ ಕೂಡ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಲೇಬೇಕು ಆವಾಗ ಮಾತ್ರ ಅವನು ಏನು ಊಟ ಮಾಡಿದರೂ ಅವನು ಸುಖವನ್ನು ಪಡೀಲಿಕ್ಕೆ ಸಾಧ್ಯ ಕಾಮ ಅಂದರೆ ಹಾಗೆ ವಿಷಯ ಪದಾರ್ಥಗಳಿದೆ ಭಗವಂತ ಅದನ್ನು ಕೊಟ್ಟಿದ್ದಾನೆ ಅದು ಸುಖ ಆಗಬೇಕು ಅಂತ ಆದರೆ ವಿಷಯ ಪದಾರ್ಥಗಳ ಸೃಷ್ಟಿ ಪ್ರಾಪ್ತಿ ಅದರಿಂದ ಸುಖ ಸಾಧನತ್ವದ ಸಿದ್ಧಿ ಈ ಎಲ್ಲ ಹಂತಗಳಲ್ಲಿ ಅಂತರ್ಯಾಮಿಯಾಗಿ ಭಗವಂತನೇ ಇರ್ತಾನೆ ಅಂತ ಚಿಂತನೆ ಮಾಡಿದರೆ ವಿಶೇಷವಾಗಿರ್ತಕ್ಕಂಥ ಸುಖಕ್ಕೆ ಕಾರಣ ಆಗತ್ತೆ ಇಲ್ಲದೇ ಇದ್ದರೆ ಮೃಷ್ಟಾನ್ನ ಉಂಡ್ರೂ ದುಃಖಕ್ಕೆ ಕಾರಣ ಆಗ್ತದೆ ಅಂತೀವಲ್ಲ ಆ ರೀತಿಯಾಗಿ ಆಗುತ್ತೆ ಮೋಕ್ಷ ಅಂದರೆ ಸಂಸಾರದ ಬಿಡುಗಡೆ ಇದಂತೂ ಯಮೈ ವೇಷ ಋಣತೆ ತೇನ ಲಭ್ಯ ಅಂತ ವಿಹಿತ ಕರ್ಮಗಳನ್ನು ನೀನು ಹೇಳಿದಂತೆ ಹೇಳಿದಷ್ಟನ್ನು ಆಚರಣೆ ಮಾಡಿದ್ದೀನಿ ಅಂತೇಳಿ ಡಿಮ್ಯಾಂಡ್ ಮಾಡಿ ಮೋಕ್ಷವನ್ನು ಪಡ್ಕೊಳ್ಳೋದು ಸಾಧ್ಯವೇ ಇಲ್ಲ ಪರಮಾತ್ಮನ ಅನುಗ್ರಹದಿಂದನೇ ಮಾತ್ರ ಮೋಕ್ಷ ಆದ್ದರಿಂದ ಭಗವಂತನ ಅನುಗ್ರಹವನ್ನು ಪಡೆಯೋದು ಒಂದೇ ನಮಗಿರ್ತಕ್ಕಂಥ ಏಕೈಕ ದಾರಿ ಅದನ್ನು ಶಾಸ್ತ್ರ ಇದೆ ಚತುರದಶ ಲೋಕಗಳ ಮಧ್ಯದೊಳು ಉಪಾಯಗಳಿಲ್ಲ ನೋಡಲು ಸಕಲ ಶಾಸ್ತ್ರದಲ್ಲಿ ಅಂತ ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರೇ ಚ ಪುನಃ ಪುನಃ ಅಂತ ಬೇಕಾದ ಶಾಸ್ತ್ರವನ್ನು ತೆಗೆದು ನೋಡು ಧರ್ಮಶಾಸ್ತ್ರ ಅರ್ಥಶಾಸ್ತ್ರ ಮೋಕ್ಷಶಾಸ್ತ್ರ ಹೀಗೆ ಬೇಕಾದ ಶಾಸ್ತ್ರಗಳಿದೆ ಪುರಾಣಗಳಿದೆ ಆದರೆ ಎಲ್ಲದರಲ್ಲಿ ಹೇಳಿರೋದೇನು ಅಂತ ಆದರೆ ಭಗವಂತನ ಅನುಗ್ರಹ ಇಲ್ಲದೆ ಬೇರೆ ಏನನ್ನೂ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮೇರು ಶಿಖರದ ಬ್ರಹ್ಮನ ಅರಮನೆಯಲ್ಲಿ ಗಂಧರ್ವಗಾನ ಕೇಳ್ತಾ ಇದ್ದಂತೆ ಆ ರೈವತ ರಾಜನಿಗೆ ಮೈಯಿಂದ ಎಚ್ಚರ ಎಲ್ಲ ತಪ್ಪೋಗಿತ್ತು ಅಂತ ಭಾಗವತ ವರ್ಣನೆ ಮಾಡುತ್ತೆ ಹೀಗೆ ಅನೇಕ ಯುಗಗಳ ಕಾಲ ಎಲ್ಲ ಹಾಗೆ ಇದ್ದು ಆಮೇಲೆ ಅವನಿಗೆ ಎಚ್ಚರ ಆಗತ್ತೆ ಒಂದು ಕ್ಷಣ ಸಂಗೀತ ಕೇಳಿದ್ದೀನಿ ಅಂತ ಅಂದ್ಕೊಂಡಂತೆ ಅಂದರೆ ಅಷ್ಟು ಮೈ ಮರೆತಿದ್ದ ಗಾನದಲ್ಲಿ ಅಂತ ಎಚ್ಚರ ಇರಲಿಲ್ಲ ಅಂತಂದರೆ ಮೂರ್ಛಾವಸ್ಥೆ ಅಂತಲ್ಲ ಅಂತಹ ಸುಶ್ರಾವ್ಯವಾದ ಗಾಯನದಲ್ಲಿ ಮೈಮರ್ತಿದ್ದ ಎಷ್ಟೋ ಯುಗಗಳ ಸಂಗೀತವನ್ನು ಕೇಳಿ ಆಸ್ವಾದನೆ ಮಾಡಿದ್ರೆ ಎಲ್ಲೋ ಒಂದು ಕ್ಷಣ ಕೇಳದಂಗಿತ್ತು ಇನ್ನೂ ಕೇಳಬೇಕು ಅನ್ನೋ ಮನೋಭಾವ ಇತ್ತು ಅಂತ ಹಾಗೆ ಗಂಧರ್ವ ಗಾನವನ್ನು ಸವಿಬೇಕು ಅಂತಾದರೆ ಪುಣ್ಯ ಬೇಕು ಅಂತ ಹೇಳ್ತಾರಲ್ಲ ಹಾಗೆ ಅಂತ ಹೀಗೆ ಯಾವುದೇ ಪದಾರ್ಥದಿಂದ ಅಥವಾ ಇಂದ್ರಿಯಗಳಿಂದ ಸುಖವನ್ನು ಹೊಂದಬೇಕು ಅಂತಾದರೆ ಭಗವಂತನ ಅನುಗ್ರಹ ರೂಪವಾಗಿರ್ತಕ್ಕಂಥ ಪುಣ್ಯವನ್ನು ಹೊಂದಿದರೆ ಮಾತ್ರ ಸುಖ ಪಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆ ವಸ್ತು ಎಷ್ಟೇ ಸುಖವನ್ನು ಕೊಡ್ತಕ್ಕಂಥ ಸಾಧನ ಆಗಿದ್ದರೂ ಕೂಡ ಅದರಿಂದ ಲೋಕದ ಎಲ್ಲ ಜೀವರು ಸುಖವನ್ನು ಪಡಿತಾ ಇದ್ದರೂ ಕೂಡ ನಮಗೆ ಅದು ದುಃಖಕ್ಕೆ ಸಾಧನ ಆಗುತ್ತೆ ಯಾಕಂದರೆ ಪುಣ್ಯ ಇಲ್ಲ ಅದಕ್ಕೆ ಸಕಲ ಶಾಸ್ತ್ರದಲ್ಲೂ ಹೇಳ್ತಾ ಇದೆ ಭಗವಂತನ ಅನುಗ್ರಹವನ್ನು ಪಡೆಯೋದೊಂದೇ ನಮಗೆ ಇರ್ತಕ್ಕಂಥ ಏಕೈಕ ಉಪಾಯ ಶಬ್ದಾದೀನ್ ವಿಷಯಾನನ್ಯೇ ಇಂದ್ರಿಯ ವಿಷಯ ಪದಾರ್ಥಗಳ ಭೋಗದಿಂದ ಕಾಮ ಅಥವಾ ಇಚ್ಛೆಯ ಹಸಿವು ಇಂಗೋದಿಲ್ಲ ಬೆಂಕಿಗೆ ತುಪ್ಪ ಸರಿದ್ರೆ ಇನ್ನೂ ಹೆಚ್ಚಾಗಿ ಪ್ರಜ್ವಲನ ಆಗಲಿಕ್ಕೆ ಪ್ರಾರಂಭ ಆಗತ್ತೆ ಹೊರತು ಅದು ಕಡಿಮೆಯಾಗೋದು ಸಾಧ್ಯ ಇಲ್ಲ ಅಂತ ಆ ಯಯಾತಿ ರಾಜ ಮಹಾಭಾರತದಲ್ಲಿ ಸ್ಪಷ್ಟವಾಗಿ ತನ್ನ ಅನುಭವದ ಮಾತನ್ನು ಹೇಳ್ತಾನೆ ಇಂತಹ ಪರಮಾತ್ಮ ವಿಷಯ ಮತ್ತು ಇಂದ್ರಿಯಗಳಲ್ಲಿ ನೆನೆಸಿ ಅಂತ ವಿಷಯ ಪದಾರ್ಥಗಳಲ್ಲೂ ಇರ್ತಾನೆ ಭಗವಂತ ವ್ಯಾಪ್ತನಾಗಿ ಪ್ರವೀತಾತ ಅಂದರೆ ವಿಶೇಷವಾಗಿ ವ್ಯಾಪ್ತನಾಗಿ ಇರ್ತಾನೆ ಇಂದ್ರಿಯಗಳಲ್ಲೂ ಇರ್ತಾನೆ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥವನು ಭಗವಂತ ವಿಷಯಗಳಲ್ಲಿ ಇಂದ್ರಿಯಗಳಿಗೆ ತೃಪ್ತಿ ನೀಡ್ತಕ್ಕಂಥ ಸಾಮರ್ಥ್ಯವನ್ನು ಅಭಿವ್ಯಕ್ತಿ ಮಾಡಲಿಕ್ಕೆ ಇರ್ತಾನೆ ಇಂದ್ರಿಯಗಳಲ್ಲಿ ವಿಷಯ ಪದಾರ್ಥಗಳ ಭೋಗದಿಂದ ತೃಪ್ತಿ ಪಡೆಯುವಂಥ ಸಾಮರ್ಥ್ಯವನ್ನು ಅಭಿವ್ಯಕ್ತಿ ಮಾಡಲಿಕ್ಕಾಗಿ ಇರ್ತಾನೆ ಭಗವಂತ ಅಂತ ದೃಷ್ಟಾಂತ ಕೊಡಬೇಕು ಅಂದರೆ ಇಂದ್ರಿಯಗಳು ಜಡ ವಿಷಯ ಪದಾರ್ಥಗಳು ಜಡ ಅದಕ್ಕೆ ಇದ್ದಿಲು ಮತ್ತು ಕೆಂಡ ಇದ್ದಿಲ್ನಲ್ಲಿ ಅಗ್ನಿ ಪ್ರವೇಶ ಆದರೆ ಅದು ಕೆಂಡ ಅಂತ ಕರಿತೀವಿ ಆಗ ಕಾಂತಿ ಶಕ್ತಿ ದಹನ ಪಾ ದಹನತ್ವ ಪಾಚಕತ್ವ ಇತ್ಯಾದಿ ಎಲ್ಲ ಗುಣಧರ್ಮಗಳ ಅಭಿವ್ಯಕ್ತಿ ಆಗೋದನ್ನು ಲೋಕದಲ್ಲಿ ಹೇಗೆ ಕಂಡಿದ್ದೀವೋ ಹಾಗೆ ಪರಮಾತ್ಮ ವಿಷಯಗಳಲ್ಲಿ ಇಂದ್ರಿಯಗಳಿಗೆ ತೃಪ್ತಿ ನೀಡುವ ಸಾಮರ್ಥ್ಯವನ್ನು ಅಭಿವ್ಯಕ್ತಿ ಮಾಡಲಿಕ್ಕೆ ಇರ್ತಾನೆ ಇಂದ್ರಿಯಗಳಲ್ಲಿ ವಿಷಯ ಭೋಗದಿಂದ ತೃಪ್ತಿ ಪಡೆಯುವ ಸಾಮರ್ಥ್ಯವನ್ನು ಅಭಿವ್ಯಕ್ತಿ ಮಾಡಲಿಕ್ಕೆ ಇರ್ತಾನೆ ಹೀಗೆ ಆ ಎರಡೂ ಭಗವದ್ ರೂಪಗಳಲ್ಲಿ ಭಗವಂತ ಇದ್ದಾನೆ ಆದ್ದರಿಂದ ಏನಾಯಿತು ಇಂದ್ರಿಯಗಳಿಂದ ವಿಷಯ ಭೋಗದ ಸಾಮರ್ಥ್ಯ ತೃಪ್ತಿ ಪಡೆಯುವಂಥ ಸಾಮರ್ಥ್ಯವೂ ಭಗವಂತನ ಅಧೀನ ವಿಷಯಗಳಲ್ಲಿ ಇಂದ್ರಿಯಗಳಿಗೆ ತೃಪ್ತಿ ನೀಡುವ ಸಾಮರ್ಥ್ಯ ಏನಿದೆಯಲ್ಲ ಅದೂ ಕೂಡ ಭಗವಂತನ ಅಧೀನ ಅವನು ಅನುಗ್ರಹ ಮಾಡಿದರೆ ಮಾತ್ರ ವಿಷಯ ಪದಾರ್ಥಗಳಿಂದ ಸುಖ ಆಗೋದಕ್ಕೆ ಸಾಧ್ಯ ಆದ್ದರಿಂದ ವಿಷಯದಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಭಗವಂತನ ಅನುಗ್ರಹ ತಪ್ಪಿದ್ರೂ ನಮಗೆ ಸುಖ ಆಗಲ್ಲ ಅದೇ ರೀತಿಯಾಗಿ ಇಂದ್ರಿಯಗಳಲ್ಲಿ ವ್ಯಾಪ್ತವಾಗಿರ್ತಕ್ಕಂಥ ಭಗವಂತ ರೂಪದ ಅನುಗ್ರಹ ತಪ್ಪಿದ್ರೂ ನಮಗೆ ಸುಖ ಆಗೋದಿಲ್ಲ ತೃಪ್ತಿ ಆಗೋದಿಲ್ಲ ಆದ್ದರಿಂದ ಆ ಎರಡೂ ಭಗವದ್ ರೂಪಗಳಲ್ಲಿ ಅಭೇದ ಚಿಂತನೆ ಇದ್ದರೂ ಕೂಡ ಆ ಎರಡೂ ಅಧಿಷ್ಠಾನಗಳ ಅನುಗ್ರಹ ಆದರೆ ಮಾತ್ರ ನಮಗೆ ಸುಖದ ಅನುಭವ ಆಗಲಿಕ್ಕೆ ಸಾಧ್ಯ ಆದ್ದರಿಂದ ಆ ಎರಡೂ ಭಗವದ್ ರೂಪಗಳಲ್ಲಿ ಐಕ್ಯ ಚಿಂತನೆಯನ್ನು ಮಾಡಿ ಅವನೇ ನಮ್ಮ ಬಿಂಬರೂಪಿ ಪರಮಾತ್ಮ ಅಂತೇಳಿ ಈ ರೀತಿಯಾಗಿ ಐಕ್ಯ ಚಿಂತನೆ ಮಾಡಬೇಕು ಆಗ ಭಗವಂತ ಏನು ಮಾಡ್ತಾನೆ ತನ್ನೊಳಗಿರೋ ಆ ಎರಡೂ ಭಗವದ್ ರೂಪಗಳನ್ನು ಈ ರೀತಿಯಾಗಿ ಚಿಂತನೆ ಮಾಡಿದಾನೆ ಈ ರೀತಿಯಾಗಿ ಉತ್ತಮವಾಗಿರ್ತಕ್ಕಂಥ ಶಾಸ್ತ್ರದ ಚಿಂತನೆಯನ್ನು ಮಾಡಿರುವಂಥ ಇಂಥವನಿಗೆ ಸುಖವನ್ನು ಕೊಡಬೇಕು ಯಾಕಂದರೆ ಇಷ್ಟೆಲ್ಲ ಅಧಿಷ್ಠಾನಗಳಲ್ಲಿರ್ತಕ್ಕಂಥ ವ್ಯಾಪ್ತವಾಗಿರುವ ಭಗವದ್ ರೂಪದ ಚಿಂತನೆ ಇಂದ್ರಿಯ ನಿಯಾಮಕನಾಗಿ ನಾನೇ ಇದ್ದೀನಿ ಅಂತ ಚಿಂತನೆ ಮಾಡ್ತಾನೆ ಆ ಜೀವ ಸಾಧಕನಾದವನು ಇಷ್ಟೆಲ್ಲ ಚಿಂತನೆ ಮಾಡಿದ್ರಿಂದ ಅವನಿಗೆ ಸುಖವನ್ನೇ ಉಂಟು ಮಾಡಬೇಕು ಚಿಂತನ ಕ್ರಮದಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಾದರೆ ಸ್ಮರಿಸುವವರ ಅಪರಾಧಗಳ ಸ್ಮ ತಾ ಸ್ಮರಿಸ ಅಂತ ಅವರಿಗೆ ಕ್ಷಮ ಮಾಡಿ ನಾನು ಇನ್ನೂ ಹೆಚ್ಚಿನ ಚಿಂತನೆಯನ್ನು ಅನುಸಂಧಾನವನ್ನು ಮಾಡಿಕೊಡಬೇಕು ಅಂತ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಆದರೆ ವಿಷಯ ಪದಾರ್ಥಗಳ ಭೋಗ ಮಾಡುವ ಸಂದರ್ಭದಲ್ಲಿ ಮೊಟ್ಟ ಮೊದಲು ನಾವು ಮಾಡ್ತಕ್ಕಂಥ ಮಹಾಪರಾಧ ಅಂದರೆ ಹರಿವಿಸ್ಮರಣೆ ಈ ಪದಾರ್ಥಗಳನ್ನೆಲ್ಲ ನಾನೇ ಸಂಗ್ರಹ ಮಾಡಿದ್ದು ನಾನೇ ದುಡಿದು ಸಂಪಾದಿಸಿದ್ದು ಆದ್ದರಿಂದ ನಾನು ಭೋಗ ಮಾಡ್ತೀನಿ ಇದಕ್ಕೆ ಯಾರದ್ದೇನು ಅನ್ನೋ ರೀತಿಯಲ್ಲಿ ನಾವು ವ್ಯವಹಾರ ಮಾಡ್ತೀವಿ ಖಂಡಿತ ಸುಳ್ಳು ಭಗವಂತನೇ ನಮಗೆ ಆ ಪದಾರ್ಥಗಳ ಬಗ್ಗೆ ಜ್ಞಾನ ಅದನ್ನು ಯಾವ ರೀತಿಯಾಗಿ ಭೋಗ ಮಾಡಬೇಕು ಅನುಭವಿಸ್ಬೇಕು ಅನ್ನೋ ಜ್ಞಾನ ಅದರಿಂದ ನಮಗೆ ಸುಖ ಆಗುವಂತಹ ಎಲ್ಲ ಕಾರ್ಯವನ್ನು ಮಾಡೋನು ಅನಂತ ರೂಪಗಳಿಂದ ಭಗವಂತನೇ ಇದು ಮಾಡುವಂಥದ್ದು ವಿಷಯ ಇಂದ್ರಿಯಗಳ ಸಂಪರ್ಕವನ್ನು ಕಲ್ಪಿಸೋನು ಭಗವಂತನೇ ಶಬ್ದಾದೀನ್ ವಿಷಯಾನನ್ಯೇ ಇಂದ್ರಿಯಾಗ್ನಿ ಜುಫ್ವತಿ ಅಂದರೆ ಈ ಅಧ್ಯಾತ್ಮ ಯಜ್ಞದಲ್ಲಿ ಇಂದ್ರಿಯ ಅನ್ನೋ ಅಗ್ನಿಯಲ್ಲಿ ಆ ಇಂದ್ರಿಯ ವ್ಯಾಪಾರವಾಗಿರ್ತಕ್ಕಂಥ ವಿಷಯ ಪದಾರ್ಥಗಳನ್ನು ಅಲ್ಲಿ ಸಂಪರ್ಕ ಆಗಬೇಕು ಆ ಪದಾರ್ಥಗಳನ್ನು ಅಲ್ಲಿ ಹೋಮಿಸೋದು ಅಂತ ಆದ್ದರಿಂದ ಈ ವಿಷಯ ಪದಾರ್ಥಗಳಿಗೂ ಇಂದ್ರಿಯಗಳಿಗೂ ಸನ್ನಿಕರ್ಷವನ್ನು ಸಂಪರ್ಕವನ್ನು ಉಂಟು ಮಾಡ್ತಕ್ಕಂಥವನು ಯಾರು ಭಗವಂತನೇ ಅದನ್ನು ನಾವು ಚಿಂತನೆ ಮಾಡಿದಾಗ ಅದೇ ಅಧ್ಯಾತ್ಮ ಯಜ್ಞ ಅಂತ ಈ ಯಜ್ಞದ ಫಲವಾಗಿ ನಮಗೆ ಸುಖ ಅನ್ನೋದು ಸಿಗುತ್ತೆ ಹೀಗೆ ಚಿಂತನೆ ಮಾಡಿ ಸರ್ವ ಸಮರ್ಪಣೆಯೇ ಮಹಾಪೂಜೆ ಸದುಪಾಯ ಅಂಥೇಳಿ ಸರ್ವ ಸಮರ್ಪಣೆ ಅಂದರೆ ವಿಹಿತವಾಗಿರ್ತಕ್ಕಂಥ ಪದಾರ್ಥಗಳ ಸಮರ್ಪಣೆ ಭಗವಂತನಿಗೆ ಅರ್ಪಿತವಾಗಿರ್ತಕ್ಕಂಥ ಎಲ್ಲ ವಿಷಯ ಪದಾರ್ಥಗಳನ್ನು ಕೂಡ ಅವನಿಗೆ ಮತ್ತೆ ಸಮರ್ಪಣೆ ಮಾಡೋದು ಅಂತ ಈಗಾಗಲೇ ಸಮರ್ಪಿತವಾಗಿದ್ದನ್ನು ಮತ್ತೆ ಸಮರ್ಪಣೆ ಮಾಡಿದರೆ ಭಗವಂತ ಅದನ್ನು ತಿರಸ್ಕಾರ ಮಾಡಲ್ವಾ ಇದು ಹಳತು ಹಿಂದೆ ಕೊಟ್ಟಿದ್ದು ಈ ರೀತಿಯಾಗಿ ಮಾಡಲ್ವಾ ಅಂತ ಪ್ರಶ್ನೆ ಬಂದರೆ ಸರ್ವತಾ ಇಲ್ಲ ಉದಾಹರಣೆಗೆ ದೇವರ ಪೂಜೆಯಲ್ಲಿ ಪ್ರತಿಮೆಯ ಅಂತರ್ಯಾಮಿಯಾಗಿರೋ ಭಗವಂತನಿಗೆ ನೈವೇದ್ಯ ವೈಶ್ವದೇವ ನೈವೇದ್ಯವನ್ನು ಸಮರ್ಪಣೆ ಮಾಡ್ತೀವಿ ಆಮೇಲೆ ಅದೇ ಅನ್ನವನ್ನು ತಂದು ವೈಶ್ವದೇವದಲ್ಲಿ ಅಗ್ನಿ ಅಗ್ನಿ ಅಂತರ್ಗತನಾಗಿರ್ತಕ್ಕಂಥ ಹರಣಿಪತಿ ಪರಶುರಾಮನಿಗೆ ಮತ್ತೆ ಅದನ್ನೇ ಅರ್ಪಣೆ ಮಾಡ್ತೀವಿ ಮತ್ತು ಅದೇ ಶೇಷವನ್ನು ತೊಗೊಂಡು ಬಂದು ಅತಿಥಿ ಪೂಜೆಯಲ್ಲಿ ಯಾರೋ ಒಬ್ಬ ಅತಿಥಿ ಬರ್ತಾನೆ ಅಥವಾ ಅಭ್ಯಾಗತ ಬರ್ತಾನೆ ಒಳ್ಳೆ ಸತ್ಪಾತ್ರನಾಗಿರ್ತಾನೆ ಅದೇ ಅನ್ನವನ್ನು ಆ ಅತಿಥಿ ಅಥವಾ ಅಭ್ಯಾಗತನ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಿಗೆ ಮತ್ತೆ ಅರ್ಪಣೆ ಮಾಡ್ತೀವಿ ಅಂದರೆ ಇವರೊಳಗೆಲ್ಲ ಇರುವಂತಹ ಭಗವಂತ ಒಬ್ಬನೇ ಆದ್ದರಿಂದ ಅದೇ ಭಗವಂತನಿಗೆ ಒಂದು ಸಲ ಸಮರ್ಪಿತವಾದದ್ದನ್ನೇ ಮತ್ತೆ ಮತ್ತೆ ಸಮರ್ಪಣೆ ಮಾಡ್ತೀವಿ ಅದರ ಹವಿಸ್ಸನ್ನೇ ಶೇಷ ಅಂಥೇಳಿ ಅದನ್ನೇ ನಾವು ನಮ್ಮ ಇಂದ್ರಿಯಾಗ್ನಿಗಳಲ್ಲಿ ಅಂದರೆ ವೈಶ್ವಾನರ ಯಜ್ಞ ಅಥವಾ ಪ್ರಾಣಾಗ್ನಿಹೋತ್ರ ಅನು ಅನು ಅನುಸಂಧಾನದಿಂದ ಅತಿಥಿ ಭೋಜನ ಆದಮೇಲೆ ಅದನ್ನು ಮತ್ತೆ ನಮ್ಮ ಒಳಗಿರ್ತಕ್ಕಂಥ ಬಿಂಬರೂಪಿ ಪರಮಾತ್ಮನಿಗೆ ಪ್ರೀತಿಯಾಗಲಿ ಅಂಥೇಳಿ ಅದನ್ನೇ ಭೋಜನವನ್ನು ಮಾಡ್ತೀವಿ ಹೀಗೆ ಮಾಡಿದ್ರೆ ನಾವು ಮಾಡಿದ್ದನೇ ಮಾಡಿದ್ದನೇ ಮತ್ತೆ ಸಮರ್ಪಣೆ ಮಾಡ್ದಂಗೆ ಆಯ್ತಲ್ಲ ಅದರಿಂದ ಅದರಿಂದ ಏನಾದ್ರು ದೋಷ ಬಂತು ಅಥವಾ ಪುಣ್ಯನೇ ಬಂತು ಅಂತ ಪ್ರಶ್ನೆ ಬಂದರೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಯಜ್ಞಶಿಷ್ಟಾಶನ ಸಂತೋ ಮುಚ್ಚಂತೆ ಸರ್ವಕಿಲ್ವಿಷೈ ಅಂತ ಇದೇ ಮಹಾಪೂಜೆ ಭಗವಂತನ ಮಹಾಪೂಜೆ ಇದಕ್ಕಿಂತ ಬೇರೆ ದೊಡ್ಡದಾದ ಯಾವುದೂ ಇಲ್ಲ ಅಂತೇಳಿ ಮೊದಲಿಗೆ ಪ್ರತಿಮಾ ಪೂಜೆ ಮಾಡಿದ್ವಿ ಪ್ರತಿಮಾಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿದ್ವಿ ಹೇಗೆ ನಮ್ಮೊಳಗಿರುವ ಬಿಂಬರೂಪಿಗೂ ಆ ಪ್ರತಿಮೆಯಲ್ಲಿರ್ತಕ್ಕಂಥ ಅಂತರ್ಯಾಮಿ ಭಗವದ್ ರೂಪಕ್ಕೂ ಏನನ್ನು ನಿವೇದನೆ ಮಾಡಲಿಕ್ಕೆ ಅಂತ ಫಲಪುಷ್ಪಾದಿಗಳನ್ನು ಭಕ್ಷ್ಯಭೋಜ್ಯಾದಿಗಳನ್ನು ಇಟ್ಕೊಂಡಿದ್ವೋ ಅಲ್ಲಿ ಅಂತರ್ಯಾಮಿಯಾಗಿರುವ ಭಗವಂತ ರೂಪಕ್ಕೂ ಐಕ್ಯ ಚಿಂತನೆ ಮಾಡಿ ಮೊದಲಿಗೆ ಅರ್ಪಣೆಯನ್ನು ಮಾಡಿದ್ವಿ ಆಮೇಲೆ ವೈಶ್ವದೇವ ಮಾಡಿದ್ವಿ ಅಲ್ಲಿ ಅಗ್ನಿ ಅಗ್ನಿ ಹರಿಣೀಪತಿ ಪರಶುರಾಮನಿಗೆ ಮತ್ತು ಅದನ್ನೇ ಅರ್ಪಣೆ ಮಾಡಿದ್ವಿ ಆಮೇಲೆ ಅತಿಥಿ ಪೂಜೆಯಲ್ಲಿ ಮಾಡಿದಾಗೂ ಅತಿಥಿ ಅಂತರ್ಯಾಮಿಯಾಗಿರೋ ಭಗವಂತನಿಗೆ ಅಂತ ಅರ್ಪಣೆ ಮಾಡಿದ್ದು ಆಮೇಲೆ ಆ ಶೇಷವನ್ನು ನಂತರದಲ್ಲಿ ವೈಶ್ವಾನರ ಯಜ್ಞ ಅಂತ ನಾವು ಊಟ ಮಾಡಿದ್ವಿ ಹೀಗೆ ಎಲ್ಲ ಅಧಿಷ್ಠಾನಗಳಲ್ಲೂ ಈ ರೀತಿಯಾಗಿರ್ತಕ್ಕಂಥ ಚಿಂತನೆ ಮಾಡೋದಿದ್ದೀರ ಇದೇ ಶ್ರೇಷ್ಠವಾಗಿರ್ತಕ್ಕಂಥ ಮಹಾಪೂಜೆ ಬರೇ ಪೂಜೆ ಅಲ್ಲ ಮಹಾಪೂಜೆ ಇದೇ ಸದುಪಾಯ ಅಂತ ಇದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಉಪಾಯ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಬೇರೆ ಏನೇ ಅನುಸಂಧಾನ ಇಲ್ಲದೆ ಬೇರೆ ಬೇಕಾದಷ್ಟು ದೇಹಕ್ಕೆ ಶ್ರಮ ಮತ್ತು ಸಮಯ ವ್ಯರ್ಥ ಮಾಡಿ ಬಹಳ ಕಠಿಣವಾಗಿರ್ತಕ್ಕಂಥ ಶ್ರಮಪಟ್ಟು ಎಲ್ಲ ಮಾಡಿದರೂ ಕೂಡ ಅದೆಲ್ಲ ಅಪಾಯನೇ ಯಾಕೆ ಅಂದರೆ ಮೈ ಮರೆತು ವಿಷಯ ಪದಾರ್ಥಗಳ ಭೋಗವನ್ನು ಮಾಡಿತಾ ಮಾಡ್ತಾ ಇದ್ದೀವಿ ಅದು ತಪ್ಪು ಸದಾಕಾಲ ಭಗವಂತನ ಚಿಂತನೆ ಮಾಡಬೇಕು ಧ್ಯಾಯತೋ ವಿಷಯಾನ್ ಸಂಘಸ್ತೇಷೋಪಜಾಯತೆ ಬುದ್ಧಿನಾಶಾತ್ ಪ್ರಣಶತಿ ಅಂತ ಭಗವದ್ಗೀತೆ ಹೇಳಂಗೆ ಈ ಬುದ್ಧಿನಾಶ ನಾವು ಅನುಸಂಧಾನ ಮಾಡಬೇಕು ಅಂತ ಏನು ಶಾಸ್ತ್ರದ ಆದೇಶ ಇದೆಯೋ ಅದನ್ನು ಮರೆತು ಬುದ್ಧಿನಾಶದಿಂದ ಅವೆಲ್ಲ ಮರೆತ್ವಿ ಅಂತಾದರೆ ಅದು ಸರ್ವನಾಶದಲ್ಲಿ ಪರ್ಯವಸಾನ ಆಗುವಂತಹ ದೊಡ್ಡ ಅಪಾಯ ಇದೆ ಆದ್ದರಿಂದ ಆ ರೀತಿಯಾಗಿ ಮಾಡಬಾರ್ದು ನಂದೇನಿದೋ ಸ್ವಾಮಿ ನಿಂದೇ ಇದೆಲ್ಲವೋ ಅಂತ ಭಗವಂತನಿಗೆ ಅರ್ಪಣೆ ಮಾಡಬೇಕು ಈ ದೇವರ ಪೂಜೆ ಅಗ್ನಿ ಪೂಜೆ ಅತಿಥಿ ಪೂಜೆ ಈ ರೀತಿಯಾಗಿರ್ತಕ್ಕಂಥ ಬಾಹ್ಯಜ್ಞವನ್ನು ಯಾರು ವಿಧಿವತ್ತಾಗಿ ಮಾಡ್ತಾನೋ ಅವನಿಗೆ ಈ ಜನ್ಮದಲ್ಲಿ ಆದರೂ ಸರಿ ಮುಂದಿನ ಜನ್ಮಾಂತರಗಳಲ್ಲಾದರೂ ಸರಿ ಸುಖ ಅನ್ನೋದು ತಪ್ಪದೇ ಸಿಗತ್ತೆ ಅಂತ ಈ ಬಾಹ್ಯ ಯಜ್ಞ ಮಾಡುವಂಥ ಕಾಲ ಆದ್ದರಿಂದ ಸಾಧಕನಾಗಿರ್ತಕ್ಕಂಥವನು ಈ ಅಧ್ಯಾತ್ಮ ಯಜ್ಞವನ್ನು ಶ್ರೇಷ್ಠ ಉಪಾಯ ಅಂತ ಜ್ಞಾನಿಗಳ ಮುಖದಿಂದ ತಿಳಿದು ಅದನ್ನು ಆಚರಣೆ ಮಾಡಬೇಕು ಈ ಅಧ್ಯಾತ್ಮ ಯಜ್ಞವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಇಂದ್ರಿಯಗಳಿಗೆ ಸುಖ ಮತ್ತು ತೃಪ್ತಿ ಸಿಗ್ತಾ ಇದೆ ಆದ್ದರಿಂದ ಇದನ್ನು ಜ್ಞಾನಿಗಳ ಮೂಲಕ ರಹಸ್ಯ ಪ್ರಮೇಯಗಳನ್ನು ತಿಳಿದು ಯಾವ್ಯಾವ ರೀತಿಯಾಗಿ ಅನುಸಂಧಾನ ಮಾಡಬೇಕು ಅಂತ ತಿಳಿದು ಉಪಾಸನೆಯನ್ನು ಮಾಡಿದರೆ ಇದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಉಪಾಯ ಅನ್ನೋದು ಚತುರದಶಲೋಕಗಳ ಲೋಕಗಳ ಮಧ್ಯದಳು ಇತರ ಉಪಾಯಗಳಿಲ್ಲ ನೋಡಲು ಸಕಲ ಶಾಸ್ತ್ರದಲ್ಲಿ ಅಂತ ಸತತ ವಿಷಯ ಇಂದ್ರಿಯಗಳಲ್ಲಿ ಪ್ರವಿತತನೆನಿಸಿ ರಾಜಿಸುವ ಲಕ್ಷ್ಮೀಪತಿ ಸಮ ಸ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯ ಮಹಾಪೂಜೆ ಸದುಪಾಯ ಅಂತ ದಾಸರು ಈ ಅಧ್ಯಾತ್ಮ ಯಜ್ಞದ ಶ್ರೇಷ್ಠತೆಯನ್ನು ನಮಗೆ ಸುಂದರವಾಗಿ ತಿಳಿಸ್ಕೊಡ್ತಾರೆ ಶ್ರೀಕೃಷ್ಣ ಅರ್ಪಣ ವಸ್ತು